ಪತಯೇ ಸಾಧಿತಾರಯೇ ಆದಿದೇವಾಯ ಆದಿ ಅಂದ್ರೆ ಸೃಷ್ಟಿಕಾಲ ಆದಿಕಾಲದಲ್ಲಿ ದೇವಾಯ ಆಟ ಆಡುವವನು ಸೃಷ್ಟಿಕಾಲದಲ್ಲಿಯೇ ಆಟ ಆಡಿದವನು ದೇವಾನಂ ಪತಯೇ ಎಲ್ಲ ದೇವತೆಗಳಿಗೆ ಒಡೆಯ ಸಾಧಿತಾರಯೇ ಶತ್ರುಗಳನ್ನು ನಾಶ ಮಾಡಿದವನು ಅನಾದಿ ಅಜ್ಞಾನ ಪಾರಾಯ ಅನಾದಿಯಾದ ಭಾವರೂಪವಾದ ಅಜ್ಞಾನವನ್ನು ಅಜ್ಞಾನವೆಂಬ ಸಮುದ್ರಕ್ಕೆ ದಂಡೆಯಂತೆ ಇದ್ದವನು ಅದನ್ನು ದಾಟಿಸಿ ನಮಗೆ ಆಶ್ರಯನಾಗುವವನು ನಮೋ ವರಾಯತೆ ವರರಿಗೂ ವರ ಉತ್ತಮ ವರರಾದ ಲಕ್ಷ್ಮಾಜಿ ದೇವತೆಗಳಿಂದಲೂ ವರ ಅಪೇಕ್ಷಣೀಯನಾದವನು ಅಥವಾ ವರ ವರ ಎಲ್ಲ ವರಗಳಿಗಿಂತಲೂ ಶ್ರೇಷ್ಠವಾದ ಮೋಕ್ಷ ರೂಪವಾದ ವರ ಯಾರಿಂದ ನಮಗೆ ದೊರಕಬಹುದು ಮೋಕ್ಷದಸ್ತು ಜನಾರ್ದನ ಅಹಂ ಭೋಗಪ್ರದೋ ವತ್ಸ ಮೋಕ್ಷದಸ್ತು ಜನಾರ್ದನ ಎಲ್ಲ ವರಗಳಿಗೆ ವರ ಉತ್ತಮ ವರವಾದ ಮೋಕ್ಷವೆಂಬ ವರವನ್ನು ಕೊಡುವವನು ಅಂತಹ ನಿನಗೆ ನಮಸ್ಕಾರ